ಇಲ್ಲಿ ಶಾಸ್ತ್ರಗಳನ್ನೆಲ್ಲ ಕಲಿತುಕೊಂಡು ಒಂಬತ್ತು ವ್ಯಾಕರಣ ಕಲಿತ ನವವ್ಯಾಕರಣ ನನ್ನ ಧ್ವಜ ಹುಡುಗ ಸಂಸ್ಕೃತ ಓದ್ತಿದ್ದವನು ಒಂಬತ್ತು ವ್ಯಾಕರಣ ನಾನು ಹೇಳಿದಾಗ ಅಪಹಾಸ್ಯ ಮಾಡಿದೆ ಎಲ್ಲಿಯಾರು ಉಂಟೇನ್ರಿ ಒಂದು ಒಂದು ಭಾಷೆಗೆ ಒಂಬತ್ತು ವ್ಯಾಕರಣ ಎಲ್ಲಾರು ಉಂಟೆ ನವ ಅಂದರೆ ಹೊಸದು ಅಂತ ಅರ್ಥ ಮಾಡಬೇಕು ಒಂಬತ್ತು ಅಂತ ಹೇಳಬಾರದು ಅವನಿಗೆ ಹೇಳಿದೆ ಪೆದ್ದೆ ಸಂಸ್ಕೃತದಲ್ಲಿ ಒಂಬತ್ತು ಪ್ರಭೇದಗಳು ಅದರಲ್ಲಿ ಒಂಬತ್ತು ವ್ಯಾಕರಣಗಳು ಐಂದ್ರ ವ್ಯಾಕರಣ ಕೇಳಿದ್ದೀರಾ ಇವತ್ತು ಬರ್ಮಾ ದೇಶ ಅಂತ ಹೇಳ್ತಾರೆ ಬ್ರಹ್ಮ ದೇಶ ಅದು ಭಾರತ ದೇಶದ ಒಂದು ಭಾಗವಾಗಿತ್ತು ಒಂದು ಕಾಲದಲ್ಲಿ ಅಲ್ಲಿ ಎಲ್ಲ ಸಂಸ್ಕೃತ ಮಾತಾಡ್ತಿದ್ರು ಇವತ್ತಿನ ಬರ್ಮೀಸ್ ಲ್ಯಾಂಗ್ವೇಜ್ ಸಂಸ್ಕೃತದ ರೂಪಾಂತರ ಇಂದ್ರ ದಿಕ್ಕು ಪೂರ್ವ ದಿಕ್ಕು ಅದು ಐಂದ್ರ ಯಾಕೆ ಹೇಳಿದ್ರು ಅದು ಪೂರ್ವ ದಿಕ್ಕು ಅಲ್ಲಿ ಮಾತನಾಡ್ತಾ ಇದ್ದ ಸಂಸ್ಕೃತಕ್ಕೆ ಇಂದ ಒಂದು ವ್ಯಾಕರಣವೇನಿತ್ತು ಅದು ಐಂದ್ರ ವ್ಯಾಕರಣ ಕಿಷ್ಕಿಂಧೆಯಲ್ಲಿ ಮಾತನಾಡ್ತಾ ಇದ್ದಿದ್ದೆಲ್ಲ ಕವಿಗಳು ಸಂಸ್ಕೃತ ಒಂದು ಪ್ರಾಕೃತ ರೂಪ ಒಂದು ಹಿಂದಿ ರೂಪ ಕನ್ನಡ ಆಯ್ತಲ್ಲ ಅದಕ್ಕೆ ಒಂದು ವ್ಯಾಕರಣ ಲಂಕೆಯಲ್ಲಿ ಮಾತನಾಡ್ತಾ ಇದ್ರಲ್ಲ ಅದು ಸಂಸ್ಕೃತ ಅದಕ್ಕೊಂದು ವ್ಯಾಕರಣ ಅಯೋಧ್ಯೆಯಲ್ಲಿ ಮಾತನಾಡ್ತಾ ಇದ್ರಲ್ಲ ಆ ಸಂಸ್ಕೃತಕ್ಕೆ ಅವಧಿ ಭಾಷೆಗೊಂದು ವ್ಯಾಕರಣ ಈಗ ಒಂಬತ್ತು ಸಂಸ್ಕೃತ ಪ್ರಭೇದಗಳಿಗೆ ಒಂಬತ್ತು ವ್ಯಾಕರಣವನ್ನು ಕಲಿತಿದ್ದವನು ಹನುಮಂತ ಸೂರ್ಯನ ಕೈಯಲ್ಲಿ ಕಲಿತಿದ್ದ ನವವ್ಯಾಕರಣ ಪಂಡಿತ ನಾ ಹೇಳೋದಲ್ಲ ಹೀಗಿದೆಯೋ ಅಂತ ಅವನು ಸಂಸ್ಕೃತ ಗೊತ್ತಿರಲಿಲ್ಲ ಯಾಕೆ ಹೇಳ್ತೀವಿ ಅಂದರೆ ಅಪ್ಪಿ ತಪ್ಪಿ ತಪ್ಪು ಬರಬಾರ್ದು ನಮ್ಮ ಬಾಯಲ್ಲಿ ಅಂಥ ವಿದ್ವಾಂಸ ಹದಿನೈದೋ ಇಪ್ಪತ್ತೋ ವರ್ಷ ವಯಸ್ಸು ಯುವಕ ಸುಗ್ರೀವನ ಜೊತೆ ನಿಂತ್ಕೊಂಡ ಗಟ್ಟಿ ಮಂತ್ರಿಯಾದ ಧರ್ಮವನ್ನು ಬಿಡಲಿಲ್ಲ ಇವನು ದುರ್ಬಲನಾಗಿದ್ದಾನೆ ಅಂತ ಅವನು ಬಿಟ್ಟು ಪಕ್ಷ ಕಟ್ಟಿ ಇನ್ನೊಂದು ಕಡೆ ಹಾರಲಿಲ್ಲ ಅವನು ವಾಲಿ ಕಡೆ ಸೇರ್ಕೊಳ್ಳಿಲ್ಲ ಧರ್ಮವನ್ನು ಹಿಡಿದ ನನಗೆ ಯಾರಮ್ಮ ಯಜಮಾನ ಅಂತ ಕೇಳಿದ ತಾಯಿಯನ್ನ ನಾ ಹುಟ್ಟಿರೋದೇ ದಾಸ್ಯದಲ್ಲಿ ನಾನು ಸ್ವತಂತ್ರನಲ್ಲ ನನಗೆ ಯಜಮಾನ ಯಾರು ಅಂಜನಾದೇವಿ ಮುದುಕಿ ಆಗಿದ್ದು ಹೇಳಿದ್ಲು ಇಲ್ಲೊಬ್ಬ ತಾನೇ ಬರ್ತಾನೆ ನಿನ್ನೆ ಹುಡ್ಕೊಂಡು ಕೈಯಲ್ಲಿ ಬಿಲ್ಲು ಗಿಲ್ಲು ಬಾಣ ಹಿಡ್ಕೊಂಡಿದ್ರು ಅದೃಶ್ಯವಾಗಿ ಎರಡು ಇನ್ನೆರಡು ಕೈಗಳಿವೆ ಅಲ್ಲಿ ಶಂಖಚಕ್ರಗಳು ಯಾರ ತೋಳಿನಲ್ಲಿ ಕಾಣುತ್ತವೆಯೋ ಅವನೇ ನಿನ್ನ ಯಜಮಾನ ಹನುಮಂತ ರಾಮನನ್ನು ಹೀಗೆ ದರ್ಶನ ಮಾಡಿದ ಎಲ್ಲಿ ಮಾಡಿದ ನಮ್ಮ ಹಂಪೆ ಕ್ಷೇತ್ರದಲ್ಲಿ ಕೇಳಿದ್ದೀರಾ ರಾಮಾಯಣದಲ್ಲಿ ಹೇಳಿರ್ಬೇಕು ನಾನು ಕೋದಂಡರಾಮ ಕ್ಷೇತ್ರ ಒಂದಿದೆ ಅದು ಚಕ್ರತೀರ್ಥ ಒಂದು ಬೆಟ್ಟದಲ್ಲಿ ಹತ್ರ ಅಲ್ಲಿ ತುಂಗಭದ್ರಾ ನದಿ ಬಂದು ಆ ರಾಮನ ಎದುರಿಗೆ ತನ್ನ ಮೇಲೆ ತಾನೇ ಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತದೆ ಅಪಾಯ ಜಾಗ ಈಜಬಾರದು ಅಲ್ಲಿ ಹಿಂದೆ ವ್ಯಾಸರಾಯರು ಯಂತ್ರೋದ್ಧಾರ ಪ್ರಾಣದೇವರು ಅಂತ ಪ್ರತಿಷ್ಠೆ ಮಾಡಿದ್ದಾರೆ ಹನುಮಂತನನ್ನು ಕುಣಿದಾಡ್ತಾ ಇದ್ದಂತೆ ಚಿಚ್ಚ ಚಂಚಲ ಮಾಡ್ತಿದ್ದ ಆಚಾರ್ಯರಿಗೆ ಅಲ್ಲಿ ಯಂತ್ರವನ್ನು ಬರೆದು ಇಲ್ಲಿ ಅಂತ ಕಟ್ಟಿ ಹಾಕಿದ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಹನುಮಂತನು ರಾಮಚಂದ್ರ ಸ್ವಾಮಿಯು ಮತ್ತು ಮೊದಲು ಭೇಟಿಯಾದದ್ದು ಮತ್ತೆ ಕರ್ನಾಟಕದ ಭಾಗ್ಯ ಆ ಬೆಟ್ಟಕ್ಕೆ ಒಡೆಯ ಇವರಿಲ್ಲೆಲ್ಲ ಓಡಾಡ್ತಿದ್ರು ಆದರೆ ಹನುಮಂತ ಉಂಟಾಗಿದ್ದ ಲೋಕಕ್ಕೆ ವಾಯುದೇವರ ಅನುಗ್ರಹದಿಂದ ಬಂದದ್ದು ಅಂಜನಾದೇವಿಯ ತಪಸ್ಸಿನಿಂದ ಆ ಅಂಜನಾ ಗಿರಿಯಲ್ಲಿ ತಪಸ್ಸು ಅದು ಅವಳ ಹೆಸರು ಶಾಶ್ವತ ಕೊಟ್ಟುಬಿಟ್ರು ಈಗೆಲ್ಲ ನಡುಬೀದಿಗೆ ಹೆಸರಿಡ್ತೇವೆ ದೊಡ್ಡ ದೊಡ್ಡವರ ಹೆಸರನ್ನು ಹಿಂದಿನ ಕಾಲದಲ್ಲಿ ಬೆಟ್ಟಕ್ಕೆ ಹೆಸರಿಡುತ್ತಿದ್ರು ನಕ್ಷತ್ರಗಳಿಗೆ ಹೆಸರಿಡುತ್ತಿದ್ರು ಭಾರತೀಯರು ಅರುಂಧತಿ ವಸಿಷ್ಠ ವಿಶ್ವಾಮಿತ್ರ ಪಾಪಿ ತ್ರಿಶಂಕುವನ್ನು ನಕ್ಷತ್ರದಲ್ಲಿ ಗುರುತಿಸಿದರು ನೀವು Mahatma Gandhi road Nehru road Timur ಲಂಗನ ರೋಡ್ ರಸ್ತೆ ಪಾಲು ಬೀದಿ ಪಾಲು ಮಾಡ್ತಾ ಇದ್ದೀರಿ ದೊಡ್ಡವರಿದ್ದರೆ ದೊಡ್ಡ ಹೆಸರು ಇಡಬೇಕು ಬೆಟ್ಟದ ಹೆಸರು ಶಾಶ್ವತವಾದ ಹೆಸರು ಇದು ಒಂದರ್ಥ ಅಂಜನಗಿರಿನಾಥಂ ಅಂದ್ರೆ ರಂಜನೀ ಭವತಿ ಅಂಜನಗಿರಿ ಅಂದರೆ ಅಂಜನಾದ್ರಿ ಎರಡನೇ ಹೆಸರು ಕಣ್ಣಿಗೆ ಒಂದು ಅಪರೂಪದ ಪದಾರ್ಥ ಕಾಣದೇ ಇದ್ದರೆ ಒಂದು ಪದಾರ್ಥ ಕಳೆದು ಹೋಯಿತು ಒಂದು ಆಕಳು ಗೋವು ಮೇಯೋದಕ್ಕೆ ಹೋಯಿತು ಮನೆಗೆ ಬರಲಿಲ್ಲ ಒಂದು ವಜ್ರವಣಿ ಹಾರ ಯಾರೋ ಕದ್ದು ಬಿಟ್ಟರು ಗೊತ್ತಾಗಲಿಲ್ಲ ಅದಕ್ಕೆ ಜೋಯಿಸರನ್ನು ಕೇಳಿದರೆ ಅವರು ಸಿದ್ಧಾಂಜನವೆಂಬ ಅಂಜನವನ್ನು ಕಣ್ಣಿಗೆ ಹಾಕಿಕೊಂಡು ಅದೊಂದು ವಿಶೇಷ ಪದಾರ್ಥ ಎಲ್ಲಿ ಸಿಕ್ಕುತ್ತೆ ಅಂತ ಕೇಳಬೇಡಿ ನಾನು ನೋಡಿಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಕ್ಕೋದಲ್ಲ ಅದು ಅದನ್ನು ಹಾಕ್ಕೊಂಡ್ರೆ ಸ್ಪಷ್ಟವಾಗಿ ಕಾಣಿಸದಂತೆ ಈ ಜಾಗದಲ್ಲಿದೆ ಈ ಊರಲ್ಲಿದೆ ಇಲ್ಲಿದೆ ಹೋಗಿ ಈ ಟಿ ವಿನಲ್ಲಿ ಗೂಗಲ್ ಅಂತ ಒಂದು ಹಾಕ್ತಾರೆ ನೋಡಿ ನಾ ಗೂಗಲ್ ಇದ್ದ ಹಾಗೆ ಶ್ರೀನಿವಾಸ ಇರುವ ಬೆಟ್ಟ ಯಾವುದು ಅಂಜನಗಿರಿನಾಥ ರಂಜನೀ ಭವತಿ ಆ ಅಂಜನವನ್ನು ರಾಶಿ ಮಾಡಿ ತಿರುಪತಿ ಬೆಟ್ಟ ರಂಜ ಅಂಜನ ರೂಪದಲ್ಲಿದ್ದುಕೊಂಡು ಅದರ ಮೇಲೆ ನಿಂತಿದ್ದಾನೆ ಶ್ರೀನಿವಾಸ ಅವನ ಕಣ್ಣೇ ಬೇಡ ನಾಮ ಹಾಕೊಂಡಿದ್ದಾನೆ ಕಣ್ಣು ತುಂಬ ಕಣ್ಣಿಲ್ಲದೆಯೇ ಕಾಣಬಲ್ಲ ಕಿವಿಯಿಲ್ಲದೆಯೇ ಕೇಳಬಲ್ಲ ಕೂತ ಕಡೆಯೇ ಓಡಬಲ್ಲ ಉಪನಿಷತ್ತಲ್ಲಿ ಹೇಳುವಂತೆ ಅವನು ನಿಂತಿರುವುದೇ ಅಂಜನಾದ್ರಿ ಬಾಗಿಲಲ್ಲಿ ಬಂದವರು ನೋಡಿ ಬನ್ನಿ ಬನ್ನಿ ಅಂತಾನೆ ಎಪ್ಪಡಿ ತರ್ಜಿದವ್ರಿಗೆ ನಾ ಕರ್ನಾಟಕದವನು ಒಂದು ದಿವಸ ಅವನು ಇದುವರೆಗೂ ತಿರುಪತಿಗೆ ಹೋಗಿದ್ದೆ ಅವನು ಬಂದೆ ಅಂತ ಹೇಗೆ ಗೊತ್ತಾಯಿತು ಸ್ವಾಮಿ ಅವನು ನಿಂತರೋ ಅಂಜನಾದ್ರಿ ಅಂಜನ ಹಾಕ್ಕೊಂಡೇ ನಿಂತಿದ್ದಾನೆ ಅಂಥವನ ತಾಯಿ ನೀನು ಅಂಥವನ ದೇವಿಯಮ್ಮ ಅಂಜನಗಿರಿನಾಥ ರಂಜನೀ ಭವತಿ ಅವನು ಅಂಜನಗಿರಿನಾಥ ದಯಾದೇವಿ ರಂಜನೀ ಭವತಿ ಅವನಿಗೆ ಆನಂದವನ್ನುಂಟು ಮಾಡಬಳು ದಯಾದೇವಿ ಅರ್ಥ ಮಾಡಿಕೊಳ್ಳಿ ಅವನು ಬೆಟ್ಟದ ಮೇಲೆ ನಿಂತಿದ್ದಾನೆ ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ ಬೇರೆ ಅರ್ಥದಲ್ಲಿ ಇದಕ್ಕೆಲ್ಲ ಅಲಂಕಾರ ಭಾವ ರಸ ಪುಷ್ಟಿಗಳನ್ನು ಕೊಡ್ತಾರೆ ಭಗವಂತ ಕಣ್ಣು ಮೇಲೆ ನಾಮ ಹಾಕೊಂಡಿದ್ದಾನಲ್ಲ ಈಗ ಅರ್ಥ ಕೆಲವರು ಇದನ್ನು ಕೇಳ್ತಾರೆ ಹೀಗೆ ಯಾರು ನಾಮ ಹಾಕೋತಾರೆ ಏನ್ರಿ ಸ್ವಲ್ಪ ಎರಡು ಹಣಗಳ ಮಧ್ಯದಲ್ಲಿ ಚೆಂದಾಗಿ ಬರುವ ಹಾಗೆ ಹಾಕಬೇಕು ಕೆಲವರಿಗೆ ಈ ಹುಬ್ಬು ಮತ್ತು ಮೂಗು ತುಂಬ ದೂರದಲ್ಲಿರುತ್ತೆ ಕೆಲವರಿಗೆ ಮೂಗು ಆ ಮೇಲಿನಿಂದ ಶುರುವಾಗುತ್ತೆ ಅವರೇನು ಮಾಡಬೇಕು ಮೇಲಿಷ್ಟೇ ಹಾಕ್ತಾರೆ ಕೆಲವರು ನಾಮ ಕೆಲವರು ಇಲ್ಲಿ ತನಕ ಸೇರಿಸಿ ಹಾಕ್ತಾರಲ್ಲ ಅದು ಅವರವ್ರ ಮುಖ ಇದ್ದ ಮೇಲೆ ನಿಮ್ಮ ಮುಖ ಹೇಗಿದೆಯೋ ನಿಮ್ಮ ನಾಮ ಹಾಗಿರುತ್ತೆ ಇನ್ನೊಬ್ರದಲ್ಲ ಶ್ರೀ ವೈಷ್ಣವರಲ್ಲಿ ತಂಗ್ಲೆ ಒಡಗಲೆ ಜಗಳ ಬಂದದ್ರಿಂದ ಭಗವಂತನ ಕೆಲವು ಕಡೆ ವಿರೂಪ ಮಾಡಿದ್ದಾರೆ ರಾಜಿ ನಮ್ಮ ಮೇಲ್ಕೋಟೆ ತಿರುನಾರಾಯಣನಿಗೆ ಹಾಕಿರೋದು ಒಡಗಲೆ ತಿರುವಣ್ಕಾಪ ಇಲ್ಲಿ ತನಕ ಹಾಕಿದ್ದಾರೆ ದೊಡ್ಡ ಜಿಯರ್ ಸ್ವಾಮಿಗಳು ಅವನಿಗಾದ ಗತಿ ನನಗೂ ಆಗಲಿ ಅಂತ ಅವರು ಹಾಗೆ ಆರಾಮ ಹಾಕ್ಕೊಳ್ತಾರೆ ತಪ್ಪಿಲ್ಲ ನಮಗೆ ಯಾವುದು ಭಗವಂತನ ತಿರುವಡಿ ಎರಡು ಪಾದಗಳು ಆ ನಾಮಗಳನ್ನು ನೋಡಿ ನಿಮಗೆ ಮನಸ್ಸು ವಿಕಾರವಾಗದೇ ಇದ್ರೆ ನೀವು ಒಳ್ಳೆ ಭಕ್ತರು ಅಂತ ತಿಳ್ಕೊಳ್ಬೇಕು ಅದು ಗಂಧದಲ್ಲಾರು ಹಾಕಿರಲಿ ಪಾಂಡುರಂಗನಿಗೆ ಹಾಕಿದ ಹಾಗೆ ಬಿಳಿ ಮಣ್ಣಲ್ಲಾರು ಹಾಕಿರಲಿ ಕುಂಕುಮದಲ್ಲಾರು ಹಾಕಿರಲಿ ಭಗವಂತನಿಗೆ ಅವನ ಪಾದಗಳನ್ನು ಅವನ ತಲೆಗೆ ಆತಕ್ಕೆ ಹಾಕ್ತೀರಿ ಅವನ ಪಾದ ಚಿಹ್ನೆ ನೀವು ಹಾಕ್ಕೊಳ್ಳಿ ಯಾರು ಬೇಡ ಅಂತಾರೆ ಅವನಿಗೆ ಯಾಕೆ ಹಾಕ್ತೀರ ಅವನ ಪಾದಗಳನ್ನ ಇದು ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಏನು ಅಂದರೆ ಭಗವಂತ ನೋಡಿದಂತೆ ಭಕ್ತರಿಗೆ ಹೇಳಿದಂತೆ ಅದೇನಯ್ಯ ನಿನ್ನ ಹಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀಯ ನೀನು ಸ್ವಾಮಿ ನೀನು ಪಾದ ಇದೇನಯ್ಯ ಗುರುತದು ಅದು ಮಣ್ಣು ಸ್ವಾಮಿ ಅದರಲ್ಲಿ ಏನಯ್ಯ ಸ್ವಾರಸ್ಯ ಅಯ್ಯೋ ಅದು ಆನಂದ ಏನು ಹೇಳಿ ನೀನು ಪಾದ ಗುರುತು ಹಾಕೊಂಡ್ರೆ ಪ್ರಭು ಅಪ್ಪಡಿಯಾ ಅಪ್ಪಡಿಯಾನ ಅದ ಕೊಂಚ ಏನಕ್ಕೂ ಬೋಡುದು ಕೇಳಿದ್ನಂತೆ ಅದಷ್ಟು ಚೆನ್ನಾಗಿರೋ ಪಕ್ಷದಲ್ಲಿ ಆ ಬೇಡ ನಿನ್ನ ಪಾದ ಗುರುತನ್ನೇ ಹಾಕು ಅಂತ ಕೇಳಿದ ಭಕ್ತ ಹೆದರಿದ ಬೇಡ ಬೇಡ ಹಾಗಿದ್ರೆ ನನ್ನ ಪಾದದ ಗುರುತನ್ನ ನೀನೇನು ಭೋಗ್ಯ ಅಂತ ಹೇಳ್ತೀಯೋ ಅದನ್ನೇ ನನ್ನ ಹಣೆಯಲ್ಲಿ ಹಾಕು ಅಂತ ಕೇಳಿದ್ರಿಂದ ಭಕ್ತರಿಗೆ ಇಷ್ಟವಾದದ್ದು ತನಗೂ ಇಷ್ಟವಾಗಿರಲಿ ಅಂತ ಸ್ವೀಕಾರ ಮಾಡ್ತಾನೆ ಕೂರುತ್ತಾಳ್ವ ಒಂದು ಸ್ತೋತ್ರದಲ್ಲಿ ಈ ಭಾವನೆ ಹೀಗೆ ಉದ್ಘಾಟನೆ ಮಾಡಿದೆ ಎಲ್ಲ ಶ್ಲೋಕ ಹೇಳಿದ್ರೆ ವೇಳೆ ಆಗತ್ತೆ ಒಂದು ಮದುವೆ ಮನೆಯಲ್ಲಿ ಒಬ್ಬರಿಗೆ ಪ್ರಶ್ನೆ ಕೇಳಿಬಿಟ್ರು ಅಯ್ಯಂಗಾರರು ಕುತರ್ಕ ಮಾಡಿದರು ಚಕ್ರವರ್ತಿಗಳು ನಮ್ಮನ್ನು ಹೇಳ್ತಾರೆ ನೀವು ಅಯ್ಯಂಗಾರರು ದೇವರ ಪಾದ ನಾಮ ಅಮನ್ ಹಚ್ಚೋರು ವೈಕುಂಠಕ್ಕೆ ನೇರ ಹೋಗೋರು ಅಂತ ಹೀಗೆ ಬೈದು ಬಿಟ್ರು ಪ್ರಮಾಣ ಎಲ್ಲಿದೆ ನಾಮ ಹಾಕೋದಕ್ಕೆಲ್ಲ ಕೆಲ ಪ್ರಮಾಣವಿದೆ നെത്തിയുൾ നിന്റെന്നയ്യാളും ನಿರಮಲರ್ പാദങ്ങൾ ಶೂಡಿ നമ്മാഴ്വാർ ಪಾಶ್ರ ಹೇಳಿದೆ ನೆತ್ತೆಯುಳ್ നിന്റാളും ನೆತ್ತಿಯಲ್ಲಿ ನಿಂತು ನನ್ನನ್ನು ಆಳ್ತಾ ಇದ್ದಾನೆ ಭಗವಂತ ಈ ಅವ್ರು ದೊಡ್ಡ ನಾಮ ಹಾಕೊಂಡು ಹೋದ್ರೆ ಎದುರು ಬರೋವ್ರು ಮೊದಲು ನಾಮ ನೋಡ್ತಾರೆ ಕೇಶವ ಅಂತಾರೆ ಅವನಿಗೆ ಹಣೆಯಲ್ಲಿರುವ ಭಗವಂತನೇ ಕೇಶವ ಅಂತ ಹೆಸರು ಇದು ನೋಡೋದು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮೃಸೂದನ ತ್ರಿವಿಕ್ರಮ ಈ ಬೆನ್ನು ಹುರಿ ಇರ್ತದಲ್ಲ ಸೊಂಟದಲ್ಲಿ ಗಂಟು ಹಾಕುವ ಜಾಗ ಅಲ್ಲಿ ಒಂದು ಹಾಕ್ತೇವೆ ಇಲ್ಲಿ ಒಂದು ಹಾಕ್ತೇವೆ ಇಲ್ಲಿ ದಾಮೋದರ ಅಂತ ಒಂದು ಹಾಕ್ತೇವೆ <coughs> ಈ ದ್ವಾದಶ ನಾಮಗಳಿಗೆ ಅರ್ಥವಿದೆ ಫಿಸಿಕಲ್ ಮೀನಿಂಗ್ ಇದೆ ಥೆರಪಿ ಮೀನಿಂಗ್ ಇದೆ ಆರೋಗ್ಯವರ್ಧಕ ಅದನ್ನು ಹೇಳಿದ್ರು ನೆತ್ತೆಯುಳ್ ಇದು ನಮ್ಮಳ್ವಾರು ಐದು ಸಾವಿರ ವರ್ಷ ಇದೆ நெத்தியுள் ಎನ್ನಯ್ಯಾಳು என்னையாளும் நிறமலர் ಶೂಡಿ ಕತ್ತ ಮುಡಿ ಮುಡಿಯಲ್ಲಿ ತುಳಸಿ ಧರಿಸಿದ್ದಾರೆ ಭಗವಂತ ಹಣೆಯಲ್ಲಿ ನಾಮ ಧರಿಸಿದ್ದಾನೆ ಅಂತ ಅವರೇ ವರ್ಣನೆ ಮಾಡ್ತಾರೆ ಕೃಷ್ಣನನ್ನ ಈ ಪಾಶ್ರ ಕೇಳಿದ ಕೂಡಲೇ ಚಕ್ರವರ್ತಿಗಳು ಸಣ್ಣಗಾದರು ಅರ್ಧ ಏನೋ ಒಂದು ಪಾಶ್ರ ತಂದು ಬಿಟ್ರಲ್ಲ ಅಂದ್ರೆ ಹೌದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಇರ್ಬೋದ್ರಿ ಆಳ್ವಾರ ಹಾಕಿದ್ರೆ ನಾವು ಯಾಕೆ ಹಾಕೋಬೇಕು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನೀವು ಗಂಗೆ ಯಾತ್ರೆ ಹೋಗ್ತೀರಿ ಹೇಗೆ ಹೋಗ್ತೀರಿ ಹೇಗೆ ಹೋಗ್ತೀರಿ ನಡ್ಕೊಂಡು ಹೋಗ್ತೀವಿ ಅಯ್ಯ ಹುಚ್ಚೆ ನಡ್ಕೊಂಡು ಯಾರು ಹೋಗ್ತಾರೆ ರೈಲ್ವೆ ಬಸ್ಸಲ್ಲಿ ಹೋಗ್ತೀರಿ ಹೋಗೋ ದೇವ್ರಪೇಟೆಗೆ ಮಡಿ ಮಡಿಸಿಂಚಿ ಏನಾದ್ರು ತೊಗೊಂಡು ಹೋಗೋದು ಉಂಟು ಉಂಟು ಉಂಟು ಗಂಗಾ ತೀರದಲ್ಲಿ ಏನು ಅಭಿಷೇಕ ಮಾಡ್ತೀವಿ ದೇವರಿಗೆ ಅಯ್ಯ ಗಂಗಾ ತೀರ್ಥ ಮಾಡ್ತೇವೆ ಗಂಗಾ ತೀರ್ಥ ಅಂದ್ರೆ ಯಾವುದು ಅವನು ಪಾದದಿಂದ ಬಂದ ತೀರ್ಥ ಅವನ ತಲೆ ಮೇಲೆ ಹೋಯ್ತೀರಲ್ಲ ತಪ್ಪಾಗೋದಿಲ್ವೇ ಅವನ ಪಾದದಿಂದ ಬಂದ ತೀರ್ಥದಲ್ಲೇ ಅವನಿಗೆ ಅಭಿಷೇಕವನ್ನು ಮಾಡ್ತೀವಿ ಇದನ್ನು ಯಾರು ತಪ್ಪು ಅಂತ ಹೇಳ್ತಾರೆ ನೋಡಿ ಅಷ್ಟೇ ಅಲ್ಲ ಭಗವಂತ ನೋಡಿದ ವೆಂಕಟೇಶ್ವರ ನಿಂತು ನಿಂತು ಅವನಿಗೆ ಬೇಜಾರಿಲ್ಲ ಕಾಲು ನೋವಿಲ್ಲ ಇಷ್ಟು ಜನ ಬರ್ತಾರೆ ಎಲ್ಲೋ ಒಂದು ಸಲ ತಿರುವಡಿ ಸೇವೆ ನಿಮಗೆ ಆಗುತ್ತೆ ಈ ಸಹಸ್ರ ಕಲುಷ ಅಥವಾ ಈ ಉದಯಾಸ್ತಮಾನ ಸೇವೆ ಮಾಡುವಾಗ ಪಾದಕ್ಕಿಟ್ಟಿರುವಂತಹ ಕವಚಗಳನ್ನು ಕಳಚಿ ಸಾಲಗ್ರಾಮಗಳ ಜೊತೆಗೆ ಅಭಿಷೇಕ ಮಾಡ್ತಾರೆ ಆಗ ಆ ಪಾದಗಳನ್ನು ಸಾಕ್ಷಾತ್ತಾಗಿ ದರ್ಶನ ಮಾಡಬಹುದು ನಾವು ಮಾಡಿದ್ದೀವಿ ಅವನೇ ಅವನ ಪಾದ ನೋಡೋಕೆ ಅವಕಾಶವಿಲ್ಲ ಭಗವಂತನಿಗೆ ಇಷ್ಟು ಜನ ಬಂದು ಅಲ್ಲಿ ನಮಸ್ಕಾರ ಮಾಡ್ತಾರೆ ಇವನು ಸುಮ್ಮನೆ ಇರೋದಿಲ್ಲ ಅಲ್ಲಿ ನೋಡಿ ಅಂತ ಕೈ ಬೇರೆ ತೋರಿಸ್ತಾ ಇದ್ದಾನೆ ಪಾದ ನೋಡಿ ನಾನು ಹಣೆಯನ್ನು ನೋಡ್ತೀರಿ ನಾಮ ಕಣ್ ಕಾಣಿಸೋದಿಲ್ಲ ಪಾದ ನೋಡಿ ಹಂಗಿಲ್ಲ ಹಿಂಗೆ ಬಾರ್ಗೋ ಒಬ್ರು ಇನ್ನೊಬ್ರು ಒಂದು ವಿಚಿತ್ರ ತೀರಿ ಹೇಳಿದರು ಪಾದ ಮುಳುಗೋಗಿದೆ ಕೆಳಗಡೆ ಸ್ವಾಮಿ ಪುಷ್ಕರಣಿ ತೀರ್ಥದ ಲೆವೆಲ್ನಲ್ಲಿದೆ ಅದಕ್ಕೆ ಕಾಣಿಸೋದಿಲ್ಲ ಬರೀ ಕವಚ ಹಾಕಿದ್ದಾರೆ ಅಂತ ವರಾರ್ಥಿಯಾಗಿ ಒಬ್ಬರು ಮನೆಗೆ ಹೋಗಿದ್ದೆ ನಮ್ಮ ಮಗಳಿಗೆ ಮದುವೆ ಆಗಬೇಕು ಅಂತ ಅವರು ಹಿಸ್ಟೋರಿಯನ್ ಅಂತ ಯಾವುದೋ ಹಳ್ಳಿಯವರು ಯಾವುದೋ ಕಾಲೇಜಲ್ಲಿ ಮೇಷ್ಟ್ರು ನಾ ತಿರುಪತಿ ಮೇಲೆ ರಿಸರ್ಚ್ ಮಾಡಿದ್ದೀನಿ ಅಂತ ದೇವ್ರಿಗೆ ಪಾದವೇ ಇಲ್ಲ ಹೀಗೆ ಒಬ್ರು ಚಕ್ರವರ್ತಿಗಳವರು ಹೀಗೆ ಮಾತನಾಡಿದರು ಹೋಗಿಲ್ಲ ನೋಡಿಲ್ಲ ಅಲ್ಲಿ ಪಾದ ಇದೆ ವೆಂಕಟೇಶ್ವರನಿಗೆ ತನ್ನ ಪಾದ ತಾನೇ ನೋಡೋದಕ್ಕೆ ಎಲ್ಲ ಕವಚ ಹಾಕಿರ್ತಾರೆ ಬಂದವರೆಲ್ಲ ಸುತ್ತಾಡ್ತಾ ಇರ್ತಾರೆ ಇರ್ಕಟ್ಟು ಬಂದ್ರೆ ಮಾಡ್ತೀನಿ ನೋಡಿ ನಿಮಗೆ ಎಂದ ಜಗತ್ತು ಪ್ರಳಯವಾಗಿ ಕೊಚ್ಚಿ ಹೋಗಿ ಯಾರೂ ಇಲ್ಲದೆ ಇರುವಾಗ ತಾನೊಬ್ಬನೇ ಮಲಗಿರುವಾಗ ಆಲದಲೆ ಮೇಲೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಯಾರೂ ಇಲ್ಲದೆ ಸಮಯ ಇದು ಪದ್ಮ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಲೀಲಾಶುಕರ ಶ್ಲೋಕ ಇದು ತನ್ನ ಕಾಲು ತಾನೇ ಚೀಪ್ತಾನೆ ದೊಡ್ಡವರು ಮಾಡಿದ್ರು ಬೈತಾರಾದ್ರಿಂದ ಸಣ್ಣ ಮಗುವಾಗಿ ಬಾಲಮುಕುಂದನಾಗಿ ಆಳದೆಲೆ ಮೇಲೆ ಮಲ್ಕೊಂಡು ತನ್ನ ಪಾದವನ್ನು ತಾನೇ ಚೀಪ್ತಾನೆ ಯಾತಕ್ಕೆ ಅಂದರೆ ಈ ಭಕ್ತರೆಲ್ಲ ಪಾದ ನೋಡಿ ನೋಡಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅದರಲ್ಲಿ ಏನು ರುಚಿ ಇರಬಹುದು ಭಕ್ತರು ಮುಟ್ಟಿದ ಪಾದ ಇದು ಎಂಥ ರುಚಿ ಇರ್ಬೋದು ಅಂತ ತಾನೇ ರುಚಿಯನ್ನು ನೋಡ್ತಾನಂತೆ ಭಗವಂತ ಮೇಲೆ ಅವನ ಪಾದ ಚಿಹ್ನೆಯನ್ನು ಅವನೇ ಭಕ್ತರು ಕೊಟ್ಟರು ಅಂತ ಧರಿಸ್ಕೊಂಡ್ರೆ ಏನು ಆಕ್ಷೇಪ ಸ್ವಾಮಿ ಆಕ್ಷೇಪ ಇದೆಯೇ ಇನ್ನೊಮ್ಮೆ ಈ ಮಾತು ಹೇಳಬೇಡಿ ನೀವು ಆದ್ದರಿಂದ ಸ್ವಾಮಿ ಹಣೆಯಲ್ಲಿ ದಿವ್ಯವಾದ ನಾಮಗಳನ್ನು ಧರಿಸಿದ್ದಾನೆ ಒಬ್ಬರು ಅರ್ಥ ಹೇಳ್ತಾರೆ ಅದಕ್ಕೆ ಇಲ್ಲಿ ಬರೋರೆಲ್ಲ ಪಾಪಿಗಳೇ ಅವರನ್ನು ಕಂಡುಬಿಟ್ಟು ನಾನು ನೋಡೋದಿಲ್ಲ ಅಂತ ನಾಮ ಹಾಕ್ಕೊಂಡಿದ್ದಾನೆ ಮೊದಲನೇ ಪಾಪಗಳು ಯಾರು ಟಿ ಟಿ ಡಿ ಬೋರ್ಡ್ನವರು ಅವರು ಎಲ್ಲರ ಭಕ್ತರ ತಲೆ ಮೇಲೆ ಸ್ಪೆಷಲ್ ಆಗಿ ಬಂದು ನಿಂತು ಮಾಡ್ತಾರೆ ನೋಡಿ ಮಹಾ ಅಪಚಾರ ಅದು ವಿಶೇಷ ಸೇವೆ ಟಿಕೆಟ್ ತಗೊಂಡು ನೀವು ಅಶಕ್ತರಾಗಿದ್ರೆ ಬೇರೆ ವಿಷಯ ಹೊರತು ಇಲ್ಲಿದ್ದ ಸ್ಪೆಷಲ್ ಪ್ರಿವಿಲೇಜ್ ದೇವಸ್ಥಾನದಲ್ಲಿ ದೊಡ್ಡ ಅಪಚಾರ ಗುರುವಾಯೂರು ದೇವಸ್ಥಾನದಲ್ಲಿ ಯಾರಿಗೂ ಬಿಡೋದಿಲ್ಲ ಬೇಕಾದವರಿರಲಿ ಇವನಲ್ಲೇ ಬರಬೇಕು ಇನ್ನೂ ಸ್ಟ್ರಿಕ್ಟು ತಿರುವನಂತಪುರಂ ಕ್ಷೇತ್ರ ಶೈರ ಸ್ವಾಮಿ ಮಲಗಿದ್ದಾನಲ್ಲ ಅವನ ಚರಿತ್ರೆ ಆ ಪುಸ್ತಕ ಗೌರಿಯಮ್ಮಾಳ್ ಅಂತ ಕುಲಶೇಖರ ವಂಶದಲ್ಲಿ ಬಂದವಳು ಇಷ್ಟು ದಪ್ಪ ಗ್ರಂಥ ಬರೆದಿದ್ದಾಳೆ ಮಾರಾಯಿತಿ ಒಬ್ಬ ರಾಣಿ ಭಾರತೀಯ ವಿದ್ಯಾಭವನ ಪ್ರಕಟ ಮಾಡಿದ್ದಾರೆ ಆ ಸ್ವಾಮಿಯ ತಿರುಮೇನಿಯಲ್ಲಿ ಹನ್ನೆರಡು ಸಾವಿರ ಸಾಲಿಗ್ರಾಮಗಳನ್ನು ಒದಗಿಸಿದ್ದಾರೆ ಭಕ್ತರು ಅವನ ದರ್ಶನ ಮಾಡಿ ಅದಕ್ಕೆ ಹೇಳ್ತೇವೆ ಅಂದರೆ ಕೇರಳದಲ್ಲಿ ಬಹಳ ಸ್ಟ್ರಿಕ್ಟ್ ನೀ ದೊಡ್ಡವರು ಸಣ್ಣವರು ಮಂತ್ರಿ ಅವರು ಇವರು ಡೋಂಟ್ ಕೇರ್ ಬಂದ್ರೆ ಕ್ರಮದಲ್ಲಿ ಬಾ ಅಂತಾರೆ ಸ್ಪೆಷಲ್ ಅಂಜನ ಗಿರಿನಾಥ ರಂಜನೀ ಭವತಿ ಪಾಪಗಳನ್ನು ಕಾಣಬಾರದು ಅಂತ ಹಾಕೊಳ್ಳಿಲ್ಲ ಅವನು ಆನಂದಮಯನಾಗಿದ್ದಾನೆ ನಾವು ಮಾಡೋ ಪಾಪ ನೋಡಬಾರದು ಅಂತ ಅವನು ಹಾಕೊಂಡಿದ್ದಾನೆ ಅಂತ ಹೇಳಿದ್ರೂ ತಪ್ಪಿಲ್ಲ ಆ ಪಾಪಗಳು ಯಾವುದು ಭಾಗವತಾಪಚಾರ ಭಗವಂತನ ಭಕ್ತರಿಗೆ ಅಪಚಾರ ಮಾಡಿದರೆ ಅವನು ಸಹನೆ ಮಾಡೋದಿಲ್ಲವಂತೆ ಸಹನೆ ಮಾಡದೇ ಇದ್ರೆ ಶಿಕ್ಷೆ ಮಾಡಬೇಕು ಶಿಕ್ಷೆ ಮಾಡೋದಕ್ಕೆ ಅವಳು ಬಿಡೋದಿಲ್ಲ ಬಂದವನನ್ನು ನೋಡ್ತಾನೆ ಏನಯ್ಯ ನನ್ನ ಭಕ್ತರಿಗೆ ಎಷ್ಟೆಲ್ಲ ಉಪದ್ರವ ಕೊಟ್ಟಿದ್ದೀಯೇ ಮಾಡ್ತೇನೆ ನೋಡು ಆಯುಧ ತಗೊಳ್ಳೋ ಹೊತ್ತಿಗೆ ಅಯ್ಯೋ ವೆಂಡಾಮೆ ವೆಂಡಾಮೆ ಈ ದಯಾದೇವಿ ಪುಸ್ಲಾವಣೆ ಬೇರೆ ಅವನೋ ಪಾಪಿ ಇವನು ಶಿಕ್ಷೆ ಮಾಡಬೇಕು ಕತ್ತಿ ಎತ್ಕೊಳ್ಳೋದಕ್ಕೆ ಬೇಡ ಬೇಡ ಅಂತ ಹೇಳ್ತಾಳೆ ಅಪ್ಪ ಎನ್ನ ಪಣ ಪಾರ್ಕವೇ ವೇಂಡ ಕಣ್ಮುಡ್ಕಿರ ನೋಡಲೇಬಾರದು ಎಂಬುದಾಗಿ ಅಪರಾಧ ಭೀಮ ಭವಾರ್ಣವೋದರೆ ಅಗತಿಂ ಶರಣಾಗತಂ ಹರೇ ಕೃಪಯ ಕೇವಲ ಮಾತ್ಮ ಸತ್ಗುರು ಇದು ಆಳುವಂದಾರ ಸ್ತೋತ್ರ ಅದೇ ಭಾವನ ವೇದಾಂತ ದೇಶಕ್ಕೆ ಹೇಳ್ತಾರೆ ಅಪರಾಧ ಸಹಸ್ರಭಾಜನಂ ಅವರು ಬರೀ ಮಿತಿ ಒಂದು ಸಾವಿರ ಅಂತ ಲೆಕ್ಕ ಇಟ್ಟರು ಒಂದು ಸಾವಿರ ಅಪರಾಧವನ್ನು ಮಾಡಿದ್ದೇನೆ ಯಮುನಾಚಾರ್ಯರು ಅಪಿ ಸುಚರಿತ ಮುಷ್ಟಿಂಧಯ ದುರಿತ ದುಷ್ಟಂ ಲೋಕದಲ್ಲಿರುವ ಜನಗಳು ಮಾಡಿರೋ ಪುಣ್ಯವನ್ನೆಲ್ಲ ತಿಂದು ಹಾಕಿಬಿಡೋ ಪಾಪ ಮಾಡಿದ್ದೇನೆ ವೇದಾಂತ ದೇಶಕರು ಮುಂದಕ್ಕೆ ಹೋಗಿಬಿಟ್ರು ಪತಿತಂ ಭೀಮ ಹೋದರೆ ಈ ಹುಟ್ಟಿ ಹುಟ್ಟಿ ಸಾಯುವ ಸಂಸಾರ ಚಕ್ರದಲ್ಲಿ ಸಮುದ್ರದಲ್ಲಿ ಬಿದ್ದಿದ್ದೇನೆ ನದಿಯಲ್ಲಿ ಬಿದ್ದರೂ ಕೊಚ್ಕೊಂಡಾರು ಹೋಗ್ಬೋದು ಯಾರು ಎತ್ತಬಹುದು ದಡಕ್ಕೆಲ್ಲಾರು ಸೇರ್ಬೋದು ಸಮುದ್ರದಲ್ಲಿ ಬಿದ್ದವನ ಗತಿ ಏನು ತಿಮಿಂಗಿಲ ಬಿಟ್ಟರೆ ಗತಿ ಏನು ಬದುಕಿ ಬರುವುದು ದುಸ್ತರ ಅದು ಪತಿತಂ ಭೀಮ ಭವಾರ್ಣವೋದರೆ ಅಗತಿಂ ಶರಣಾಗತಂ ಹರೇ ಹರಿರ್ ಹರತಿ ಪಾಪಾನಿ ಬೇರೆ ಗತಿಯಿಲ್ಲದೆ ನನ್ನ ನನ್ನನ್ನು ನೀನು ಉದ್ಧಾರ ಮಾಡಬೇಕು ನಾನು ಹೇಗಯ್ಯ ಉದ್ಧಾರ ಮಾಡೋದು ಕೃಪಯ ಕೇವಲಂ ಮತ್ತೆ ದಯೆಯಲ್ಲಿ ಕೇವಲ ನಿನ್ನ ಕೃಪೆಯೊಂದರಿಂದ ಕೃಪೆಗೆ ಯಾರು ಸಹಾಯ ಬೇಕಿಲ್ಲ ಭಗವಂತನಿಗಾದರೂ ಕೃಪೆ ಸಹಾಯ ಬೇಕು ಕೃಪಾವಲಂಬಿ ಕರ್ಮಾವಲಂಬಿ <clears throat> ಮುಂದೆ ಹೇಳ್ತಾರೆ ನಮ್ಮನ್ನು ಮೇಲೆ ಕೆತ್ತಬೇಕಾದ್ರೆ ಭಗವಂತ ಅರ್ಜಿ ಹಾಕಿದೀಯಾ ನಿಮ್ಮ ಗುರುಗಳು ಯಾರು ಸಮಾಶ್ರಣಾಗಿದೆಯೇ ಪ್ರಪತ್ತಿಯಾಗಿದೆಯೇ ನೂರಿಪ್ಪತ್ತೆಂಟು ಕೊಯ್ರಿ ಕೇಳ್ತಾನೆ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ಬರ್ಬೇಕಾದ್ರೆ ಒಂದು ರೆವೆನ್ಯೂ ಆಫೀಸಲ್ಲಿ ಎಂಟು ಕೆರೆ ನೀರು ಕುಡಿಬೇಕು ಅದಕ್ಕೆ ಹಂಗೆ ರೇಷನ್ ಕಾರ್ಡೇ ಮಾಡಿಸಿಲ್ಲ ಅವ್ರು ಕೂಡ ರೇಷನ್ ಅಷ್ಟರಲ್ಲೇ ಇದೆ ಒಂದಿದೆ ಹಳೇದು ಧಾರವಾಡದಲ್ಲಿ ಇದ್ದಿದ್ದು ನೀವು ಮನುಷ್ಯನು ಅಲ್ಲಿ ಹೋದ್ರೆ ರೇಷನ್ ಕಾರ್ಡ್ ಇದೆ ನೋಡಿ ತೋರಿಸ್ತೇನೆ ಅವ್ರಿಗೆ ಎಲೆಕ್ಷನ್ದು ಹಾಗೆಯೇ ಆ ವೋಟರ್ಸ್ ಲಿಸ್ಟಲ್ಲಿ ಬರಬೇಕಾದ್ರೆ ಅವ್ರು ಪ್ರತಿ ವರ್ಷ ಮಂಗಂಚೇಷ್ಟೆ ಮಾಡಿ ಇದ್ದವ್ರನ್ನ ಸಾಯಿಸ್ತಾರೆ ಸತ್ತವ್ರನ್ನ ಅಂತ ಮಾಡ್ತಾರೆ ಯಾರ್ಯಾರೋ ಪ್ರಯತ್ನ ಮಾಡ್ತಾರೆ ಅದು ವೋಟರ್ ಲಿಸ್ಟಿಂದ ಭದ್ರ ಮಾಡಿದರೆ ಮಾತ್ರ ಡೆಮಾಕ್ರಸಿ ಉಳಿಯುತ್ತೆ ಜ್ಞಾಪಕ ಇಟ್ಕೊಳ್ಳಿ ಜನಜಾಗೃತಿ ಆಗಬೇಕು ಅಂದರೆ ಬೀದಿ ಚಳುವಳಿ ಅಂತಲ್ಲ ಮೊದಲು ವೋಟರ್ಸ್ ಲಿಸ್ಟ್ ಭದ್ರ ಮಾಡಿ ಇಲ್ಲದೆ ಇದ್ದವರು ಅವಕಾಶ ಕೊಡಬಾರದು ಭಗವಂತ ಇಪ್ಪತ್ತೆಂಟು ಕೊಯ್ಲಿ ಕೇಳ್ತಾರೆ ಇದು ಮಾಡಿ ಅದು ಈ ರಿಕಾರ್ಡ್ ತಂದು ಒಂದು ಮನೆ ಕೊಂಡ್ಕೋಬೇಕಾದ್ರೆ ಒಂದು ಮನೆ ಮಾರಬೇಕಾದ್ರೆ ಈ ಸರ್ಟಿಫಿಕೇಟು ಆ ಸರ್ಟಿಫಿಕೇಟು ಇಪ್ಪತ್ತೆಂಟು ಸರ್ಟಿಫಿಕೇಟು ದಯಾದಯವಿ ಹೇಳ್ತಾಳೆ ಏನು ಬೇಡ ಹೋಗಯ್ಯ ನಾ ಹೇಳಿದ್ದೇನೆ ಉದ್ಧಾರವಾಗ್ತೀಯ ಕೃಪಯ ಕೇವಲಂ ಆತ್ಮಸಾತ್ ಇದು ಭಗವಂತನೇ ದಯೆಯನ್ನು ಇಟ್ಟುಕೊಂಡು ಆಡಿದ ಮಾತುಗಳು ಕೆಲವಿದೆ ಹೇಳ್ತೀರಾ ಯಾರಾದರೂ ದಯಾ ಪರವಶನಾಗಿದ್ದಾಗ ತಾನೇ ಇಪ್ಪತ್ತೆಂಟು ಕಂಡೀಷನ್ನು ಮರೆತು ಭಕ್ತರನ್ನು ಉದ್ಧಾರ ಮಾಡ್ತೇನೆ ಅಂತ ಭಗವಂತನೇ ಹೇಳಿದ ಕೆಲವು ಮಾತುಗಳಿವೆ ಹೇಳ್ತೀರಾ ನೋಡೋಣ ಅಹಂ ತ್ವ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಇದು ದಯಾ ಪಾರವಶ್ಯ ಇರುವಂತಹ ವಾಕ್ಯ ಭಗವದ್ಗೀತೆಯ ಸಾರ ಸರ್ವಸ್ವವೆಲ್ಲ ತೊಟ್ಟಿಕ್ಕುವ ವಾಕ್ಯ ಯಾವುದು ಅಂದ್ರೆ ಅಳಬೇಡ ಅರ್ಜುನ ಚಂದ್ರನು ಅಯ್ಯೋ ನಾನು ಎಷ್ಟೊಂದು ಪಾಪ ಮಾಡಿದ್ದೇನೆ ಕೃಷ್ಣ ನೀ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಹೇಳಿದೆ ಎನ್ನಾಲು ಶಯ ಮುಡಿಯಾದು ಯುದ್ಧ ಭೂಮಿಯಲ್ಲಿ ಕೂತಿದ್ದೇನೆ ಈಗ ಮತ್ತೆ ಭೀಷ್ಮನನ್ನು ಕೊಂದ್ರೆ ಕರ್ಣನನ್ನ ಕೊಂದ್ರೆ ಜ್ಞಾತಿಗಳನ್ನ ಕೊಂದ್ರೆ ಇನ್ನಷ್ಟು ಪಾಪ ಬರುತ್ತದೆ ಪಾಪದ ಭಯ ಇವನಿಗೆ ಪಾಪ ಭಯ ಒಳ್ಳೆಯದೆ ಆದರೆ ಪಾಪ ಮುಗಿಯೋದೇ ಇಲ್ಲ ಅನ್ನೋ ತಿಳುವಳಿಕೆ ತಪ್ಪು ಅದಕ್ಕೆ ಭಗವಂತ ಹೇಳಿದ ಪಾಪ ಬರೋದಿಲ್ಲ ಬರೋದಿಲ್ಲ ನಾ ಹೇಳಿದಷ್ಟನ್ನು ಮಾಡಿ ಅಷ್ಟು ತಲೆಗೆ ಹತ್ತಿಲ್ಲ ಪಾಪ ಬರಲ ಪಾಪ ಬರಲಿ ಇರೋ ನಾನು ಅದನ್ನೆಲ್ಲ ನಿವಾರಣೆ ಮಾಡ್ತೇನೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಪಾಪ ಮೋಚಕ ನಾನು ಅಂತ ಹೇಳುವಾಗ ಕೃಪಾ ಪರವಶನಾಗಿ ಆಡಿದ ತವಾಸ್ಮೀತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ ಇದೆರಡು ರಾಮಾವತಾರ ಕೃಷ್ಣಾವತಾರದಲ್ಲಿ ದಯಾ ಹೇಳಿಸಿದ ಮಾತು ನಕಶ್ಚಿನ್ನ ಅಪರಾಧ್ಯತಿ ಅದನ್ನು ಸೀತಾದೇವಿ ರಾಮಾಯಣದಲ್ಲಿ ದಯಾ ದೇವಿ ಭಗವಂತನಿಗೆ ದೊಡ್ಡವಳು ಅನ್ನೋದು ಎರಡೂ ಶ್ಲೋಕದಲ್ಲಿ ಚೆನ್ನಾಗಿ ಸುವ್ಯಕ್ತವಾಗುತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ ಭಗವತಿ ದಯೇ ಭವತ್ಯಾಂ ವೃಷಗಿರಿನಾಥೇ ಸಮಾಪ್ಲುತೆ ತುಂಗೆ ಅಪ್ರತಿಹಮಜ್ಜನಾನಾಂ ಹಸ್ತಾವಲಂಬೋ ಮದಾಗಸ ಮೃಗ್ಯ ಭಗವತಿ ದಯೇ ವೃಷಗಿರಿನಾಥೆ ವೃಷಗಿರಿನಾಥೇ ಸಮಾಪ್ಲುತೆ ತುಂಗೆ ತುಂಗೆ ಅಂದ್ರು ತುಂಗ ಅಂದ್ರೆ ಎತ್ತರವಾದದ್ದು ಉತ್ತುಂಗ ಬರೀ ತುಂಗ ಅಂದ್ರೆ ಸಾಲದು ಉತ್ತುಂಗ ಪರ್ವವು ಅವಧಾನ ತುಂಗ ಏಳು ಬೆಟ್ಟದ ಮೇಲೆ ಹೋಗಿ ಕೂತಿದ್ದಾನೆ ಶ್ರೀನಿವಾಸ ಈ ಜಗತ್ತಿನ ಸಾವಾಸ ಬೇಡ ನಮಗೆ ಅಂತ ಎಲ್ಲ ಬಿಟ್ಟು ಅಷ್ಟು ಎತ್ತರಕ್ಕೆ ಹಾಕದೆ ಹೋದ ಅವನು ಬದ್ರಿನಾಥಕ್ಕೆ ನೋಡಿ ಇನ್ನೂ ಎತ್ತರಕ್ಕೆ ಹೋಗಿ ಕೂತಿದ್ದಾನೆ ಕೋಪ ಬಂದು ಪೀಡಿಸ್ತಾರೆ ಅದು ಕೊಡು ಇದು ಕೊಡು ಅಂತ ಯಾರೂ ನನ್ನ ಹತ್ರ ಬರದೇ ಇರಲಿ ಎಂಬುದಾಗಿ ಏಳು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ ಆದರೆ ಇದು ಇನ್ನೊಂದು ಅರ್ಥದಲ್ಲಿ ಜನ ಬಿಡೋದಿಲ್ಲ ಬೆಟ್ಟ ಹತ್ತಿ ಹೋಗ್ತಾರೆ ರೈಲಲ್ಲಿ ಹೋಗ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಬಿಡೋದಿಲ್ಲ ಸ್ವಾಮಿ ಒನ್ನ ಬಿಡು ಮುಡಿಯೋ ನೀ ನಮ್ಮನ್ನು ಬಿಟ್ಟು ನಾನೇನು ಬಿಡೋಕ್ಕಾಗೋದಿಲ್ಲ ಆಗ ಭಗವಂತ ಹೇಳ್ದ ನೋಡೋಣ ನನ್ನ ಕಡೆಗೆ ನೀನು ಬರಲೇಬೇಕು ಅಂತ ಆಸೆ ಇದ್ರೆ ಬೆಟ್ಟ ಹತ್ತಿ ಬಾ ನೋಡೋಣ ಕೊಬ್ಬಿಳೀಲಿ ಅಹಂಕಾರ ಹೋಗಲಿ ಬೇರೆ ಗತಿ ಇಲ್ಲ ಅನ್ನೋ ಭಾವನೆ ಉಂಟಾಗಲಿ ಕಾರ್ಪಣ್ಯ ಭಾವ ಉಂಟಾಗಲಿ ಹತ್ತಿ ಹೋದ್ರೆ ಬರೋ ಭಾವ ಬೇರೆ ಬಸ್ಸಲ್ಲಿ ರೈಲಲ್ಲಿ ಹೋದ್ರೆ ಭಾವ ಹೆಲಿಕಾಪ್ಟರ್ ಹೋದ್ರೆ ಇಲಿ ಮೇಲೆ ಕೂತು ಹೋಗೋದಾಗತ್ತೆ ಅದು ಹೆಲಿಕಾಪ್ಟರ್ ಹೋದಾಗತ್ತೆ ಅದು ಅದು ಯಾತ್ರೆ ಹೋಗಿಲ್ಲ ಯಾತ್ರೆ ಮಾಡುವಾಗ ಮೈ ಕೊಬ್ಬಿಳಿಬೇಕು ಹಿಂದಿನ ಕಾಲದಲ್ಲಿ ಯಾತ್ರೆ ಹೋಗೋರು ಸ್ಟೋವ್ ಗಿವು ತಗೊಂಡು ಹೋಗ್ತಿರ್ಲಿಲ್ಲ ಅದು ಆಮೇಲೆ ಬಂತು ಹೋಟ್ಲುಗಳು ಇರಲಿಲ್ಲ ನಾವು ಮೊದಲು ಮೊದಲು ಯಾತ್ರೆ ಹೋಗಿದ್ದಾಗ ನಮ್ಮ ತಾಯಿ ಜೊತೆಯಲ್ಲಿ ಒಂದಷ್ಟು ಅವಲಕ್ಕಿ ಬೆಲ್ಲ ಅದು ಆ ಅವಲಕ್ಕಿ ಹೇಗಿರಬೇಕು ಶ್ರೀನಿವಾಸ ಮಾತ್ರ ತಿನ್ನೋಕೆ ಬರಬೇಕು ವಜ್ರದ ಉಷ್ಟ್ರ ಪದ್ಮಾವತಿ ಕೊಳದಲ್ಲಿ ಒಂದಷ್ಟು ನೀರು ತುಂಬ ಹಸಿವಮ್ಮ ಅಂದರೆ ಯಾವುದೋ ಮನೆ ಜಗಲಿ ಇಲ್ಲಿ ಮಲ್ಕೋಬೇಕು ಸೊಳ್ಳೆ ಕಾಟ ಒಂದು ಹಿಡಿ ಅವಲಕ್ಕಿ ಒಂದು ತುಂಡು ಬೆಲ್ಲ ಇದು ತಿನ್ನೋಕ್ಕಿಂತ ಹಸಿವಿರೋದು ಅಂತ ಉಪವಾಸ ಮಾಡಿ ಬೆಟ್ಟ ಹತ್ತಿದ್ದೇವೆ ನನಗೆ ಆವಾಗ ಹದಿನಾಲ್ಕು ಹದಿನೈದು ವರ್ಷ ಮುದ್ರಾಧಾರಣ ಆದ ವರ್ಷ ಬೆಟ್ಟ ಹತ್ತಿದಾಗ ಹೇಗಿತ್ತು ಅಂದ್ರೆ ಸ್ವಾಮಿ ಕೊಂದ್ರು ನೀನೆ ಬದುಕಿಸಿದ್ರು ನೀನೆ ಸುತರಾಮ್ ಶಕ್ತಿ ಇಲ್ಲಪ್ಪ ಆ ಕಾರ್ಪಣ್ಯ ಭಾವ ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋ ಭಾವ ಅದು ಬಂದರೆ ನಾನಿದ್ದೇನೆ ಅಂತಾನೆ ಭಗವಂತ ಅದು ಬರುವುದಕ್ಕಾಗಿ ಬೆಟ್ಟವನ್ನು ಹತ್ತಬೇಕು ಭಗವತಿ ದಯೇ ಭವತ್ಯಾಂ ವೃಷಗಿರಿನಾಥೇ ಸಮಾಪ್ಲುತೆ ಹೇ ತುಂಗೆ ಅಷ್ಟು ಎತ್ತರವಿದ್ದರು ಭಗವಂತ ಭವತ್ಯಂ ಸಮಾಪ್ಲುತೆ ಅದು ಸ್ವಾರಸ್ಯ ನಿನ್ನಲ್ಲಿ ಹೇ ದಯಾದೇವಿ ನಿನ್ನ ರೂಪದಲ್ಲಿ ನಿನ್ನ ಗುಣದಲ್ಲಿ ನಿನ್ನ ಸೌಲಭ್ಯದಲ್ಲಿ ಭಕ್ತರಲ್ಲಿ ನೀನು ತೋರಿಸುವ ಕರುಣೆಯಲ್ಲಿ ಅವನು ಮುಳುಗಿದಾಗ ಭವತ್ಯಾಂ ಸಮಾಪ್ಲುತೆ ತುಂಗೆ ಅಪ್ರತಿಗಮಜ್ಜನ ಹಸ್ತಾವಲಂಬೋ ಮದಾಗ ಸಾಮೃಗ್ಯ ನನ್ನಂಥವರನ್ನ ಮೇಲಕ್ಕೆ ಎತ್ತುವುದಕ್ಕೆ ಹಸ್ತಾವಲಂಬ ಕೈ ಕೊಟ್ಟು ಮೇಲಕ್ಕೆ ಎತ್ತಬೇಕು ಮುಳುಗ್ತಾ ಇರೋರನ್ನ ಅಂತ ಒಳ್ಳೆ ಸಮಯ ಯಾವುದು ನಿನ್ನ ಗಂಡ ನಿನ್ನ ರೂಪದಲ್ಲಿ ಮುಳುಗಿರುವಾಗ ಸಂಸಾರದಲ್ಲಿ ಮುಳುಗಿರುವ ನನ್ನನ್ನು ಮೇಲೆ ಕೆತ್ತುವುದಕ್ಕೆ ಅದೇ ಒಳ್ಳೆಯ ಸಮಯ ಗಂಡನ ವಶ ಮಾಡಿಕೊಂಡು ಹೊತ್ತಲ್ಲಿ ಮಕ್ಕಳನ್ನ ತಾಯಿ ಯಾವ ರೀತಿ ದಾರಿಗೆ ತರುತ್ತಾಳೆ ಬಾಗಿಲಲ್ಲಿ ನಿಂತಿರೋ ಇಲ್ಲಿ ನಿಮ್ಮ ಅಪ್ಪನ ವಶ ಮಾಡ್ಕೊಳ್ತೀನಿ ಏನಲ್ಲಿ ನಿಂತಿರೋದು ಅವನಿಗೆ ಗೊತ್ತಾಗಬಾರದು ಏನು ಕೇಳಿದ್ರು ಕೊಡ್ತೀರಾ ಏನು ಕೇಳಿದ್ರು ಕೊಡ್ತೀನಿ ಈಗ ಕಳೆದ ಮೇಲೆ ಇಲ್ಲ ಅಂತ ಹೇಳೋದು ಉಂಟೆ ಅಂತ ಅವನು ಹೇಳಿದ ಮೇಲೆ ಹಾಗಿದ್ರೆ ಇವತ್ತು ಮಗು ಐನೂರು ರೂಪಾಯಿ ಹಾಳು ಮಾಡ್ಕೊಂಡು ಬಂದಿದ್ದಾನೆ ಕ್ಯೂನಲ್ಲಿ ನಿಂತು ಅವನು ಶಿಕ್ಷೆ ಮಾಡಬಾರ್ದು ನಾಳೆ ಫೀಸ್ ಕೊಟ್ಟು ಕಳಿಸ್ಬೇಕು ಇದೇನು ದೊಡ್ಡ ಕೆಲಸ ಅಂದ ಹೆಂಡತಿಗೆ ವಶವಾಗಿರುವ ಸಂದರ್ಭದಲ್ಲಿ ಗಂಡ ಏನು ಬೇಕಾದರೂ ಕೇಳ್ತಾನೆ ಕೊಡ್ತಾನೆ ಮಕ್ಕಳಿಗಾಗಲಿ ಇನ್ನೊಬ್ರಿಗಾಗಲಿ ಆದ್ದರಿಂದ ಇದು ಇದು ತುಂಬ ಮುಖ್ಯವಾದ ಭಾವ ಇದನ್ನ ಇದು ಒಂದು ಸರಳವಾದ ಶ್ಲೋಕ ನೀವು ಭಾವನೆ ಮಾಡಬೇಡಿ ಇದನ್ನು ವಿದೇ ವೇದಾಂತ ದೇಶಕರು ಮತ್ತು ಬೇರೆ ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ ಪಿತೇವತ್ ಶ್ರೀ ಗುಣರತ್ನ ಕೋಶ ಇದೇ ಭಾವ ಅವರು ಪಿತೇವತ್ ಪತ್ಪ್ರೇಯಾನ್ ಜನನಿ ಪರಿಪೂರ್ಣ ಆಗಸಿ ಜನೇ ಹಿತಸ್ರೋತೋ ವೃತ್ಯ ಭವತಿ ಚ ಕದಾಚಿತ್ ಕಲುಷಧೀ ನಿರ್ದೋಷ ತೈಹ ಜಗತೀತಿ ಉಚಿತೈ ಉಪಾಯೈ ವಿಸ್ಮಾರ್ಯ ಸ್ವಜನೇಸಿ ಮಾತಾ ತದಸಿನಃ ಪಿತೇವತ್ ಪತ್ರೇಯಾನ ತಂದೆ ಮಾಡೋದೇನು ತಪ್ಪಲ್ಲ ಪಿತೃತ್ವ ಪ್ರಯುಕ್ತವಾಗಿ ದಂಡಧರತ್ವ ಮಗನನ್ನು ಬಂದು ಕೂಡಲೇ ಕೇಳ್ತಾನೆ ಲಾಯರು ಅಪ್ಪ ಇವತ್ತು ಫೀಸ್ ಕಟ್ಟಬೇಕು ಕೊನೆಯ ದಿವಸ ಕೊಡದಿದ್ರೆ ಫೈನ್ ಹಾಕ್ತಾರೆ ಬೆಳಗ್ಗೆ ಅವನು ಗಡಿಬಿಡಿ ಟೈ ಕಟ್ಕೊತಾ ಇದ್ದಾನೆ ಆಫೀಸ್ಗೆ ಹೋಗಬೇಕು ಹುಡುಗ ಕೇಳಿದೆ ನೆನೆ ಕೇಳೋ ಕೆಲವೇನೋ ಮೊನ್ನೆ ಕೇಳೋ ಕೆಲವೇನೋ ನೀನು ಕೇಳೋಕೆ ಸಮಯನೇ ಇಲ್ಲ ಯಾವಾಗಲೂ ಸಿಡುಕಲು ಮುಖ ಏನು ಕೇಳಲಿ ಇಲ್ಲಿ ತನಕ ನೋಡಿದೆ ಲಾಸ್ಟ್ ಮೂಮೆಂಟು ಇನ್ನು ಜಾಗ ಬೇರೆ ದಾರಿಯೇ ಇಲ್ಲ ಅಂತ ಕೇಳಿದೆ ಹೋಗಿ ನಿಮ್ಮ ಅಮ್ಮನ ಕೇಳು ನಾನು ಹೇಳಿದ್ದೀನಿ ಏ ಐನೂರು ರೂಪಾಯಿ ಅವನಿಗೆ ಸಾಯಂಕಾಲ ಬಂದ ಮೇಲೆ ತಂದೆ ಕೆಲಸ ಏನು ಅಂದರೆ ಕಾಫಿ ಕೊಡು ಅಂತ ಹೆಂಡ್ತೀನಿ ಕೇಳಲಿಲ್ಲ ಮಗಳನ್ನ ಫೀಸ್ ಕೊಟ್ಟಿದ್ನಲ್ಲ ಬೆಳಿಗ್ಗೆ ಕಟ್ಟಿದ್ಯೇನೋ ಚೆಕಪ್ ತಂದೆ ಕೆಲಸ ಅಂದ್ರೆ ಇದು ಚೆಕಪ್ ಮಾಡಬೇಕು ಅಕೌಂಟ್ ವ್ಯರ್ಥ ಐತೆ ಪೋಲ್ ಮಾಡಿದ್ನೆ ಮತ್ತೊಂದು ಏನಾಯ್ತು ಪೀತೇವ ತ್ವತ್ಪ್ರೇಯ ತಾಯಿ ನಿನ್ನಲ್ಲಿ ಪ್ರೇಮವುಳ್ಳ ನಿನ್ನ ಗಂಡ ತಂದೆ ಮಾಡುವ ಕೆಲಸದಂತೆ ಪೀತೇವ ಜನನಿ ಪರಿಪೂರ್ಣ ಆಗಸಿ ಜನೇ ನಾವೆಲ್ಲ ಎಂಥವ್ರು ಪರಿಪೂರ್ಣ ಆಗಸಿ ಆಗಸ್ ಅಂದ್ರೆ ಪಾಪ ನಾವು ಪರಿಪೂರ್ಣರು ಅವನು ಪರಿಪೂರ್ಣ ಆನಂದದಲ್ಲಿ ನಾವು ಪರಿಪೂರ್ಣರು ಪಾಪದಲ್ಲಿ ಪರಿಪೂರ್ಣ ಗಸಜನೆ ಹಿತಸ್ರೋತೋ ವೃತ್ಯ ಭವತಿ ಕದಾಚಿತ್ ಕಲುಷಧೀ ಅವನಿಗೂ ಬುದ್ಧಿ ಕಲುಷವಾಗ್ತದೆ ಭಗವಂತನಿಗೆ ಕೋಪ ಬರ್ತದೆ ಕದಾಚಿತ್ ಎಷ್ಟೇ ಪ್ರೀತಿಯುಳ್ಳ ತಂದೆಯಾಗಿದ್ದರು ಒಂದಲ್ಲ ಒಂದು ಸಂದರ್ಭದಲ್ಲಿ ಮಗನ ಮೇಲೆ ಕೋಪ ಬರ್ಬೋದು ಎಷ್ಟೆಲ್ಲ ಕೊಡೋದು ಐನೂರು ರೂಪಾಯಿ ಫೀಸನ್ನು ನಿನಗೆ ನೆನೆ ತಾನೇ ಕೊಟ್ಟನಲ್ಲ <coughs> ಅಪ್ಪ ನೆನ್ನೆ ಕೊಟ್ಟಿದ್ದು ಫೀಸ್ಗೆ ಮತ್ತೆ ಇವತ್ತು ಕೇಳ್ತೀಯಲ್ಲೋ ಇವತ್ತು ಕಾಲೇಜ್ ಡೇ ಸೆಲೆಬ್ರೇಷನ್ಗೆ ಒಳ್ಳೆ ಚೆನ್ನಾಗಿತ್ತು ನೀವು ಕೊಡೋದೇ ಕಾಲೇಜ್ ಡೇ ಆಗೋದೇ ಇಲ್ವೇ ಮನೇಲಿ ಕೇಳ್ತೀವಿ ಈ ಕೊಡೋದೇ ಆಗೋದೇ ಇಲ್ವೇ ಹೋಟ್ಲಲ್ಲಿ ಊಟ ಮಾಡ್ತೀರಿ ಊಟ ಮಾಡಿ ಹಾಗೆ ಹೋದ್ರೆ ಅವ್ನು ಗಲ್ಲಾ ಪೆಟ್ಟಿಗೆ ಮೇಲೆ ಕೂತಿದ್ದ ಅವ್ನು ಬರ್ರಿ ಇಲ್ಲಿ ಊಟ ಮಾಡಿದ್ದೀರಿ ದುಡ್ಡು ಕೊಡ್ರಿ ನಾನೊಬ್ಬ ಕೊಡದೆ ಇದ್ರೆ ಹೋಟ್ಲ್ ನಡೆಯೋದೇ ಅಲ್ಲೇ ಹೇಳಿ ನೋಡಿ ಸೀರೆ ಪಂಚ ಅಂಗಡಿಯಲ್ಲಿ ಹೇಳಿ ನೋಡಿ ವ್ಯವಹಾರ ಎಷ್ಟೋ ಇಲ್ಲಿ ಬರೋರೆಲ್ಲ ಕೊಡ್ತಾರೆ ಸ್ವಾಮಿ ನಾನೊಬ್ಬ ಕೊಡದೇ ಇದ್ರೆ ಹೇಗೆ ಈ ಲೋಕ ಪ್ರತಿಯೊಬ್ಬರು ಹೀಗೆ ಹೇಳಿದ್ರೆ ಏನು ಗತಿಯಾಗುತ್ತೆ ನೋಡಿ ಸರಿ ಕುಡಿತ ತೊಲೆ ಕೊಟ್ಟ ಮಾರನೇ ದಿವಸ ಕೇಳಿದ ಇಲ್ಲಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಹೋಗ್ತಾ ಇದ್ದಾರೆ ಅದಕ್ಕೆ ಐದುನೂರು ರೂಪಾಯಿ ಬೇಕು ಎಷ್ಟೆಲ್ಲ ಕೊಡೋದು ನೀವು ಹೋಗ್ಲೂ ಬೇಡ ಕೊಡೋದು ಇಲ್ಲ ಕೂಡ ಹಾಕ್ತಾರೆ ಒಂದು ಕಡೆ ಇಲ್ಲಿ ಕೋಪ ಬಂತವನಿಗೆ ಅವನಿಗೆ ಅವನ ಸಂಬಳದ ಖರ್ಚು ವೆಚ್ಚ ಅವನ ಯೋಚನೆ ಅವನಿಗೆ ಭಗವಂತನಿಗೆ ಒಬ್ಬರಿಗೆ ವಿನಾಕಾರಣ ದಯೆ ತೋರಿಸಿದರೆ ಇನ್ನೊಬ್ಬರು ಯಾತಕ್ಕೆ ತೋರಿಸಲಿಲ್ಲ ಪಕ್ಷಪಾತ ಆಕ್ಷೇಪ ಆಗುತ್ತೆ ಕೇಳ್ತಾರೆ ಅಮ್ಮನನ್ನು ಕೇಳೋರಿಲ್ಲ ಭಗವಂತನಿಗೆ ಇಪ್ಪತ್ತೆಂಟು ಓಚರಿಸು ರಶೀತ್ ಎಲ್ಲ ತೋರಿಸ್ಬೇಕು ಆದ್ದರಿಂದ ಹಿತಸ್ರೋತೋ ವೃತ್ಯ ಅದು ಹಿತ ಮಾಡುವ ದೃಷ್ಟಿಯಿಂದಲೇ ಕೋಪವೆಂಬುದು ಪ್ರೀತಿಯ ಇನ್ನೊಂದು ರೂಪ ತಂದೆ ಮಾಡೋ ಕೋಪ ತಪ್ಪಲ್ಲ ಭವತಿ ಚ ಕದಾಚಿತೇ ಕಲುಷಧೀ ಅಂತ ಸಮಯದಲ್ಲಿ ತಾಯಿ ಬಾಗಲ್ ಮೂಲಲ್ಲಿ ನಿಂತಿರ್ತಾಳೆ ಅಮ್ಮ ಏನ್ ಮಾಡ್ತೀಯ ನೀನು ಕಿಮೇತ ನಿರ್ದೋಷ ತಾಯಿ ಮಾಡೋ ಕೆಲಸ ಅಂದ್ರೆ ಗಂಡನ ಹತ್ರ ಬಂದು ಹೇಳ್ತಾಳೆ ಯಾರು ಮಾಡಿದೆ ತಪ್ಪು ಏನ್ರಿ ಮಾಡಿದ್ದ ನನ್ನ ಮಗ ಅಂದ್ಲು ಈ ನೋಡಿ ಹೇಗಿದೆ ಆರ್ಗ್ಯುಮೆಂಟ್ ಇದು ಕಿಮೇತ ನಿರ್ದೋಷ ಇವತ್ತೈದುನೂರು ರೂಪಾಯಿ ಕೇಳ್ದ ನಿಮಗೆ ಕೋಪ ಬಂತು ಪಕ್ಕದ ಮನೆಯ ಹುಡುಗನೂ ಐದುನೂರು ರೂಪಾಯಿ ಕೇಳ್ದ ಅವರಪ್ಪನೂ ಹೀಗೆ ಮಾಡಿದ್ನೆ ಈ ಕಡೆ ಮನೆಯಲ್ಲಿ ಅಲ್ಲೂ ಹಾಗೆ ಮಾಡಿದ್ರು ಈ ಬೀಜ ಆ ಕಡೆ ತುದಿಯಿಂದ ಈ ಕಡೆ ತುದಿಯವರು ಕೇಳ್ಕೊಂಬನ್ನಿ ಎಲ್ಲರ ಮನೆಯಲ್ಲಿಯೂ ಒಬ್ಬರು ಸಿಡಿಕಲ್ದೇ ದುಡ್ಡು ಕೊಟ್ಟಿದ್ದಾರೆ ನೀವೊಬ್ಬರೇ ಸಿಡಿಕಲು ಮೂದೇವಿ ಕಿಮೇಶ ನಿರ್ದೋಷ ಕಿಹ ಜಗತಿ ತಮುಚಿತೈಹಿ ಲೋಕದಲ್ಲಿ ತಪ್ಪು ಮಾಡದೇ ಇದ್ದವನು ಯಾರು ಸ್ವಾಮಿ ಅತನೆಯಲ್ಲೇ ನೀವುಗಳು எப்படியா பண்ணிட்டு இருந்தீங்களான்னு கேள்வி ಗಂಡನನ್ನ ನೀವು ಚಿಕ್ಕ ವಯಸ್ಸಲ್ಲಿ ಹೀಗೆ ಮಾಡ್ತಾ ಇದ್ರ ನಾನು ಪರ್ಫೆಕ್ಟು ಹಾಗೆ